ಮೂಗೂತಿ ಮುಂಬಾರ ಮೂಗೂತಿ ಮುಂಬಾರ ಬಂತು ಹಿಂಬಾರ ಕೆನ್ನೆಗೆ ಬಾರ ಹರಳೋಲೆ ಕೆನ್ನೆಗೆ ಬಾರ ಹರಳೋಲೆ ಕೆನ್ನೆಗೆ ಬಾರ ಹರಳೋಲೆ ನಮ್ಮ ಬೆನ್ನಿಗೆ ಬಾರ ಶಿವದಾರ ಬೆನ್ನಿಗೆ ಬಾರ ಶಿವದಾರ ನನ್ನ ಕೊಟ್ಟೆನ್ನ ಮರೆತಾರು ಹೊಯ್ ನನ್ನ ಕೊಟ್ಟೆನ್ನ ಮರೆತಾರು ಮೂಗುತಿ ಮುಂಬಾರ ಗಂಟು ಹಿಂಬಾರ ಕೆನ್ನೆಗೆ ಬಾರ ಅರಳೋಲೆ ಕೆನ್ನೆಗೆ ಬಾರ ಅರಳೋಲೆ ನನ್ನಲ್ಲೇ ಬೆನ್ನಿಗೆ ಬಾರ ಶಿವದಾರ ಓ ನನ್ನ ಕೊಟ್ಯಾಕೆ ಮರೆತಾರೋ ನನ್ನ ಕೊಟ್ಯಾಕೆ ಮರೆತಾರೋ ಮಾವಿನ ಹಣ್ಣುಣ್ಣುವಾಗ ನೆನೆಸ್ಯಾರು ಹೊಯ್ ಮಾವಿನ ಹಣ್ಣುಣ್ಣುವಾಗ ನೆನೆಸ್ಯಾರು ಮೂಗುತಿ ಮುಂಪಾದ ಎಣೆಗಂಟು ಹಿಂಬಾದ ಕೆನ್ನೆಗೆ ಬಾರ ಹರಳೋಲೆ ಕೆನ್ನೆಗೆ ಬಾರ ಹರಳೋಲೆ ನನ್ನಲ್ಲೇ ಬೆನ್ನಿಗೆ ಬಾರ ಶಿವದಾರಂ ಕೆಂದತ್ತು ಕೈಯಲ್ಲಿ ಕೆಂಪಂಗಿ ಮೈಯಲ್ಲಿ ಚಿನ್ನಾದ ಬಾವುಲಿ ಕಿವಿಯಲ್ಲಿ ಚಿನ್ನಾದ ಬಾವುಲಿ ಕಿವಿಯಲ್ಲಿ ಇಟ್ಕೊಂಡು ಅಣ್ಣ ಬಂದ ತಂಗಿನ ಕರೆಯೋಕೆ ಅಣ್ಣ ಬಂದ ತಂಗಿನ ಕರೆಯೋಕೆ ಮೂಕೂತಿ ಮುಂಬಾರ ಗೆಳೆಗಂತೂ ಹಿಂಬಾರ ಕೆನ್ನೆಗೆ ಬಾರ ಹರಲೋಲೆ ಕೆನ್ನೆಗೆ ಬಾರ ಹರಳೋಲೆ ನನ್ನ ನಲ್ಲೆ ಬೆನ್ನಿಗೆ ಬಾರ ಜೀವದಾರ ಮಲ್ಲಿಗೆ ಹೂವರಳಿ ಪರಿಮಳ ಗಮ್ಮೆಂದು ಹೂವರಳಿ ಪರಿಮಳ ಗಮ್ಮೆಂದು ನಾಲ್ಕೈದ ನಾ ಮುಡಿದೇನು ನಾಲ್ಕೈದ ಗಿಡಕೊಂದು ಹೂವ ಮುಡಿದೇನು ಹೆಣ್ಣಿಗೆ ತೌರೂರು ರಸಬಾಳೆ ಹಣ್ಣಂತೆ ಮಲನಾಡ ತೋಡು ಜೇನುಂತೆ ಹೆಣ್ಣಿ ಮಲೆನಾಡ ತೊಡುವೆ ಜಯನಂತೆ ಮಲೆನಾಡ ತೊಡುವೆ ಜಯನಂತೆ ತಾಯಿಯ ಎದೆ ಹಾಲ ರುಚಿಯ ಸವಿದಂತೆ ಎದೆ ಹಾಲ ರುಚಿಯ ಸವಿದಂತೆ ಬಂಗಾರ ಬೇಡ ಬಲ ಬೇಡ ಅಣ್ಣಯ್ಯ ಕೊಡಿರೋ ನನಗೊಂದು ಎಮ್ಮೆಯ ಬಂಗಾರ ಬೇಡ ಬಳಬೇಡ ಅಣ್ಣಯ್ಯ ಕೊಡಿರೋ ನನಗೊಂದು ಎಮ್ಮ ಕೊಡಿರೋ ನನಗೊಂದು ಎಮ್ಮೆಯ ಅನ್ನಯ್ಯ ಹೆಸರೇಳಿ ಮೊಸರ ಕಡೆದೇನು ಹೆಸರೇಳಿ ಮೊಸರ ಕಡೆದೇನು ಮೂಗೂತಿ ಮುಂಬಾರ ಎನೆಗಂಟು ಹಿಂಬಾರ ಕೆನ್ನೆಗೆ ಬಾರ ಅರಲೋಲೆ ಕೆನ್ನೆಗೆ ಬಾರ ಹರಲೋಲೆ ನನ್ನ ನಲ್ಲೆ ಬೆನ್ನಿಗೆ ಬಾರ ಶಿವದಾರ ನೀವೊಪ್ಪಿ ನಿಮ್ಮ ಮನದೊಪ್ಪಿ ಕೊಟ್ಟರೆ ಹೆಸರೇಳಿ ಮೊಸರ ಕಳೆದೇನು ನೀವೊಪ್ಪಿ ನಿಮ್ಮ ಮನದೊಪ್ಪಿ ಕೊಟ್ಟರೆ ಹೆಸರೇಳಿ ಹೇಳಿ ಮೊಸರ ಕಳೆದೇನು ಅಣ್ಣಯ್ಯ ನಿಮ್ಮ ದೇವ್ರಿಗೊಂದೀಪ ಉರಿತೇನು ಅಣ್ಣಯ್ಯ ನಿಮ್ಮ ದೇವ್ರಿಗೊಂದೀಪ ಉರಿತೇನು ಮೂಗುತಿ ಮುಂಬಾರ ಗೆಣೆಗಂಟು ಹಿಂಬಾರ ಕೆನ್ನೆಗೆ ಭಾರ ಹರಳೋಲೆ ಕೆನ್ನೆಗೆ ಭಾರ ಹರಳೋಲೆ ನನ್ನ ನಲ್ಲ ಬೆನ್ನಿಗೆ ಭಾರ ದೇವದಾರ ಬೆನ್ನಿಗೆ ಭಾರ ಶಿವದಾರ ಬೆನ್ನಿಗೆ ಭಾರ ಶಿವದಾರ ಓ ತಡೆ ಹೆಸರಲ್ಲಿ ಮೋಸರ ಕಳೆದೇನು ನೀವೊಪ್ಪಿ ನಿಮ್ಮ ಮನದೊಪ್ಪಿ ಕೊಟ್ಟರೆ ಹೆಸರು ಹೇಳಿ ಮೊಸರ ಕಳೆದೇನು ಅಣ್ಣಯ್ಯ ನಿಂದೇರಿಗೊಂದೀಪ ಉರಿಸೇನು ಹೆಸರು ಹೇಳಿ ಮೊಸರ ಕಡದೇನು ಅಣ್ಣಯ್ಯ ನಿಂದೇವ್ರಿಗೊಂದೀಪ ಉರಿಸೇನು ನಿಂದೇವ್ರಿಗೊಂದೀಪ ಉರಿಸೇನು ಮೂಗುತಿ ಮುಂಬಾರ ಕಣಗಂಟು ಇಂಬಾರ ಕೆನ್ನೆಗೆ ಬಾರ ಅರಳೋಲೆ ಕೆನ್ನೆಗೆ ಬಾರ ಅರಳೋಲೆ ನನನಲ್ಲೆ ಬೆನ್ನಿಗೆ ಬಾರ ದೇವದಾರ ಬೆನ್ನಿಗೆ ಬಾರ ದೇವದಾರ ಬೆನ್ನಿಗೆ ಬಾರ ದೇವದಾರ ಓ